ದ್ರೌಪದಿ ವಿರಾಟನಲ್ಲಿ ಪ್ರಪತ್ತಿ ಮಾಡಿದಳು ಧರ್ಮಬುದ್ಧಿಯನ್ನು ಹೇಳಿದಳು ಈ ಲೋಕದಲ್ಲೇ ಒಳ್ಳೆಯದವರಿಗೆ ಒಳ್ಳೆಯದು ಫಲ ಕೊಡ್ತಾನೆ ಇಂಥ ಅನ್ಯಾಯವನ್ನು ನೀವು ದೊರೆಗಳು ಸಹಿಸಬಾರದು ಯಥೋಕ್ತಂ ದೇವದೇವೇನ ಬ್ರಹ್ಮಣ ಪರಮೇಷ್ಠಿನ ಇದನ್ನೆಲ್ಲ ಬ್ರಹ್ಮದೇವ ಹೇಳಿದ್ದಾನೆ ಧರ್ಮಕ್ಕೆ ಕಾಲ ಕಲಿಯುಗವಾಗಲಿ ಕೃತಿಯವಾಗಲಿ ದೊರೆಗಳಾದವರು ಧರ್ಮವನ್ನು ಬಿಡಬಾರದು ಅಧರ್ಮವಾದರೆ ಕಣ್ಣೆದುರಿಗೆ ಫಲ ಕೊಡುತ್ತೆ ಅಂತ ಬ್ರಹ್ಮ ಇಂದ್ರನಿಗೆ ಹೇಳಿದ ರಾಜನೀತಿಗಳನ್ನೆಲ್ಲ ಹೇಳಿದ್ಲು ದ್ರೌಪದಿ ಏವಂ ವಿಲಪಮಾನಾಯಾಂ ಪಾಂಚಾಲ್ಯಾಂ ಮತ್ಸ್ಯ ಪುಂಗವ ಅಶಕ್ತಃ ಕೀಚಕಂತತ್ರ ಶಾಸಿತು ಬಲದರ್ಪಿತಂ ಬಲದರ್ಪಿತನಾಗಿದ್ದವನು ಕೊಬ್ಬಿದ ಕೀಚಕನನ್ನು ಏನೂ ಮಾಡಲಾರದೆ ಒಬ್ಬ ದೊರೆ ನಿಸ್ಸಹಾಯಕ ಸ್ಥಿತಿಗೆ ಬಂದು ಇದಕ್ಕೆ ಅಪೀಸ್ಮೆಂಟ್ ಅಂತ ಹೇಳ್ತಾರೆ ದುಷ್ಟರ ತುಷ್ಟೀಕರಣಕ್ಕೆ ಹೊರಟ್ರೆ ಸರ್ಕಾರವೂ ನಾಶವಾಗುತ್ತೆ ರಾಜ್ಯವು ರಾಷ್ಟ್ರವೂ ನಾಶವಾಗ್ತದೆ ತಪ್ಪು ಮಾಡಿದವರು ಯಾರೇ ಅಲ್ಲಿ ನಿರ್ದಾಕ್ಷಿಣ್ಯವಾಗಿ ದಂಡಿಸಬೇಕು ಅದಕ್ಕೆ ನಾನೇನು ಮಾಡಲಾರೆ ಪರೋಕ್ಷನ್ನಾಭಿಜಾನಾಮಿ ವಿಗ್ರಹಂ ಯುವಯೋರಹಂ ನೀನೇ ಬಲಾತ್ಕಾರ ಮಾಡಿ ಎಳೆದವನು ಬರಲಿಲ್ಲ ಅಂತ ಚಾಡಿ ಕೊಟ್ಟಿಯೋ ಅವನೇ ಎಳೆದು ಹೀಗೆ ಮಾಡಿದನೋ ನಿಮ್ಗೆ ಕಣ್ಣೆದ್ರೆ ನಡೆದಿದ್ದು ಅವನು ನಿನ್ನ ಓದಿದ್ದು ಸರಿ ಅದು ಹಿಂದೆ ಏನು ನನಗೆ ಗೊತ್ತಿಲ್ಲ ಕಂಪ್ಲೇಂಟ್ ಕೊಡೋಕೆ ಹೋಗ್ತೀರಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟವ್ರನ್ನೇ ಬುಕ್ ಮಾಡೋರಿಲ್ಲವೇ ಏನು ನಡೆದಿದೆಯೋ ಗೊತ್ತಿಲ್ಲವಲ್ಲ ಅಂತ ಹೇಳುವಂತೆ ಎಲ್ಲ ಕೇಸ್ ತಲೆಕೆಳಕಾಗಿ ಹೋಯಿತು ಅರ್ಥ ತತ್ವಮವಿಜ್ಞಾಯ ಕಿನ್ನು ಸ್ಯಾತಿ ಕೌಶಲಮ್ಮ ಏನು ನಡೆದಿದೆ ಅಂತ ನಂಗೆ ಗೊತ್ತಿಲ್ಲ ವಿಚಾರಣೆ ಮಾಡಬೇಕು ಅದಕ್ಕೆ ದ್ರೌಪದಿ ಹೇಳಿದ್ಲು ದೊರೆಯೇ ಯೇಷಾಂ ವೈರೀನ ಸ್ವಪಿತಿ ಷಷ್ಠೇ ಪಿ ವಿಷಯೇ ವಸನ್ನಿ ತೇಷಾಂ ಮಾಂ ಮಾನಿನೀಂ ಭಾರ್ಯಾಂ ಸೂತಪುತ್ರ ಪದಾವಧೀತಿ ಅದೈದು ಶ್ಲೋಕದಲ್ಲಿ ತನ್ನ ಮರ್ಮವನ್ನು ಬಿಟ್ಟು ಕೊಡದೆ ಹೇಳ್ತಾಳೆ ಪ್ರತಿಜ್ಞೆ ಮಾಡ್ತಾ ಏಷಾಂ ಮಾನ್ ಏಷಾಂ ವೈರಿ ನ ಸ್ವಪಿತಿ ಷಷ್ಠೇಪಿ ವಿಷಯೇ ಯಾರ ವೈರಿಯೋ ಆರನೇ ವಿಷಯದಲ್ಲಿ ಹೊಕ್ಕರು ಒಂದು ದಿವಸ ಬದುಕಲಾರನೋ ಅಂಥವನ್ನು ಕೆಣಕಿದ್ದಾನೆ ಷಷ್ಠೇಪಿ ವಿಷಯೇ ವಿಷಯ ಅಂದರೆ ಗುಪ್ತಿ ಸ್ಥಾನ ಬಚ್ಚಿಟ್ಟುಕೊಳ್ಳುವುದಕ್ಕೆ ಮನುಷ್ಯನಿಗೆ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಪಂಚೇಂದ್ರಿಯಗಳುಂಟು ಮನಸ್ಸೆಂಬುದು ಆರನೇ ಸ್ಥಾನ ಮನಸ್ಸಲ್ಲಿ ಬಚ್ಚಿಟ್ಟುಕೊಂಡು ನನ್ನ ಬಿಡೋದಿಲ್ಲ ದೇಶ ಪಂಚಕ ವ್ಯವಧಾನೇಪಿ ಭದ್ರಾಶ್ವ ವರ್ಷ ಕಿಂ ಪುರುಷ ವರ್ಷ ಹರಿವರ್ಷ ಕೇತುಮಾಲಾ ವರ್ಷ ರಮ್ಯಕ ಉತ್ತರ ಕುರು ದೇಶ ಎಲ್ಲಿ ಬಚ್ಚಿಟ್ಕೊಂಡ್ರು ಕೊಂದಾಕ್ಬಿಡ್ತಾರೆ ಅಥವಾ ಮನುಷ್ಯನಿಗೆ ಸ್ವಪ್ನಾವಸ್ಥೆಯಲ್ಲಿ ಮನೋರಥದಲ್ಲಿ ಬಚ್ಚಿಟ್ಟುಕೊಂಡ್ರು ನನ್ನ ಪತಿಗಳು ಕೊಂದು ಹಾಕಿ ಬಿಡ್ತಾರೆ ಅನೇಕ ಅರ್ಥಗಳನ್ನು ಮಾಡ್ತಾರೆ ಇವನು ತಪ್ಪು ಮಾಡಿದ್ದಾನೇನು ಉಳಿಯೋದಿಲ್ಲ ನೀವಾಗ ಶಿಕ್ಷೆ ಮಾಡ್ತೀರಾ ನನ್ನ ಗಂಧರ್ವರ ಪತಿಗಳಿಗೆ ಹೇಳಲೆ ನಾನು ಮಯಾತ್ರ ಶಕ್ಯಂ ಕಿನ್ನು ಕರ್ತಂ ವಿರಾಟೆ ಧರ್ಮ ದೂಷಕೆ ದೊರೆಗಳನ್ನೇ ಹೇಳಿಬಿಟ್ಲು ಇವನು ಧರ್ಮ ದೂಷಕ ಧರ್ಮ ರಕ್ಷಕ ಅಲ್ಲ ಇವನು ದೊರೆ ನಾನೇನು ಮಾಡಲಿ ದೊರೆಯೇ ಹೀಗಾಗಿದ್ರೆ ದೊರೆ ತನಕ ದೂರು ಹೊಳೆ ತನಕ ಓಟ ಅಂತ ಗಾದೆ ಮಾಡಿದ್ದಾರೆ ಹಳ್ಳಿಯಲ್ಲಿದ್ದ ಶಿವನಾಮ ಧರ್ಮಸ್ಥೆ ದೊರೆ ನಿನ್ನದು ದೋಷ್ಯಗಳು ಅಧರ್ಮ ಮಾರ್ಗಗಳು ಅನಾರ್ಯರು ಆಚರಣೆ ಮಾಡುವ ಧರ್ಮ ನಾ ಅಮೇತೇನ ಯುಕ್ತಂ ವೈ ಹಂತಂ ಮಚ್ಚತವ ಅಂತಿಗೆ ನಾನೇ ಒಂದು ಸಂಹಾರ ಮಾಡ್ತಿದ್ದೆ ನನ್ನ ತಪಶಕ್ತಿಯಿಂದ ಅದನ್ನು ಮಾಡಬಾರ್ದು ಅಂತ ಸುಮ್ಮನೆ ಇದ್ದೇನೆ ಈ ಸಭೆಯಲ್ಲಿರ್ತಕ್ಕವರು ಕೂಡ ತಪ್ಪು ಸರಿ ಹೇಳಲಾರದು ಸಭಾಸದೋಪಿ ಅಧರ್ಮಜ್ಞ ಯಯೇ ಏನಂ ಪರ್ಯುಪಾಸತೆ ಈ ದೊರೆಯನ್ನು ಉಪಾಸನೆ ಮಾಡ್ತಕ್ಕ ಜನಗಳು ಅಧರ್ಮದಲ್ಲಿ ಭಾಗವಾದಂತೆ ಎಂಬುದಾಗಿ ಹಿಂದೆ ಹೇಳಿದ್ದೆಲ್ಲ ಆ ದುರ್ಯೋಧನ ಸಭೆಯಲ್ಲಿ ಅದೇ ವಾಕ್ಯವನ್ನು ಬೇರೆ ರೀತಿಯಲ್ಲಿ ಹೇಳ್ತಾಳೆ ಅಲ್ಲಿ ಹೇಳಿದ ಮಾತು ನ ಸಾ ಸಭಾ ಯತ್ರ ರಸಂತಿ ವೃದ್ಧಾ ನತೇ ವೃದ್ಧಾ ಏನ ಪ್ರವದಂತಿ ಧರ್ಮಂ ನ ಸುಧರ್ಮೋ ಯತ್ರ ನ ಸತ್ಯಮಸ್ತಿ ನ ಸತ್ಯಂ ಯಚ್ಛಲೇ ನಾನು ವಿದ್ಧಂ ಯಾವ ಸಭೆಯಲ್ಲಿ ವೃದ್ಧರಿಲ್ಲವೋ ಯಾರು ಧರ್ಮವನ್ನು ಹೇಳಲಾರದೆ ವೃದ್ಧರಾಗಿದ್ದರೂ ಪ್ರಯೋಜನ ಇರಲ್ಲವೋ ಎಲ್ಲಿ ಸತ್ಯದಿಂದ ಧರ್ಮ ಬಾಧಿಸಲ್ಪಡುತ್ತದೆಯೋ ಆ ಸಭೆ ಉಳಿಯೋದಿಲ್ಲ ದಿಗಸ್ತು ನಷ್ಟ ಹಾಕಲು ಭಾರತಾನ ಭಾರತ ದೇಶದ ಜನಗಳ ನಷ್ಟವೇ ಧರ್ಮವೇ ನಷ್ಟವಾಯಿತಲ್ಲ ಅಂತ ಅಲ್ಲಿ ಹೇಳಿದ ಮಾತ್ರ ರೂಪಾಂತರವನ್ನು ಅಷ್ಟು ಬಹಿರಂಗವಾಗಿ ಹೇಳೋದಿಲ್ಲ ದ್ರೌಪದಿ ಪ್ರಕಟ ಆಗಿಬಿಡುತ್ತಲ್ಲ ಅನ್ನೋ ಭಯಕ್ಕೆ ಅದನ್ನೆಲ್ಲ ಕೇಳ್ತಾ ಕೂತಿದ್ದ ಧರ್ಮರಾಜ ಆಮೇಲೆ ಹೇಳ್ತಾನೆ ನೋಡು ಇಲ್ಲೆಲ್ಲ ಕಿರಿಸ್ಕೊಳ್ಳೋ ಜಾಗವಲ್ಲ ಇದು ಏನು ಮಾಡಬೇಕು ನಿನ್ನ ಗಂಧರ್ವ ಪತಿಗಳದನ್ನು ಮಾಡ್ತಾರೆ ಸಕಾಲದಲ್ಲಿ ಸುಮ್ಮನೆ ಹೋಗಿಬಿಡು ಅಂತ ಧರ್ಮರಾಜ ಆ ಸಭೆಯಲ್ಲಿದ್ದವರೆಲ್ಲ ಹೇಳಿದರು ಯಾವಳು ಇವಳು ನೋಡೇ ಇರಲಿಲ್ಲ ಎಷ್ಟು ದಿವಸ ಎಲ್ಲಿಂದ ಬಂದವಳು ಹತ್ತು ತಿಂಗಳಿದ್ದಾಳಂತೆ ಎಲ್ಲಿ ಇವತ್ತು ಬಹಿರಂಗವಾಗಿ ಒಬ್ಬ ಉತ್ತಮ ಸ್ತ್ರೀಯನ್ನು ಸಭೆಯಲ್ಲಿ ಎಳೆತಂದು ಇದು ಮಾಡಿದ್ದು ಅನ್ಯಾಯವಾಗಿದೆ ದೊರೆಯವನಿಗೆ ಬುದ್ಧಿ ಹೇಳ್ತಾ ಇಲ್ವಲ್ಲ ಈ ವಂಶಾನ್ಯಾಯವ ನಾಶವಾಗತ್ತಲ್ಲ ನ ಹಿದೃಶಿ ಮನುಷ್ಯೇಶು ಸುಲಭ ವರವರ್ಣಿನಿ ನಾರೀಂ ಸರ್ವ ಅನವದ್ಯಾಂಗೀಂ ದೈವೀಂ ಮನ್ಯಾಂ ಹೇವಯಂ ದ್ರೌಪದಿನ ಸ್ತೋತ್ರ ಮಾಡ್ತಾರೆ ದೊರೆಗೆ ಸರಿ ತಪ್ಪು ಹೇಳುವುದಿಲ್ಲ ಪ್ರಜೆಗಳು ಹೆದರ್ತಾ ಕೂತಿದ್ದಾರೆ ಯುಧಿಷ್ಠಿರ ಬೆವರಿದ ಏನು ಮಾಡೋದು ಇದ್ದಕ್ಕಿದ್ದಾಗ ಬಂದ್ಬಿಡ್ತು ಸಮಯ ಏನು ಹೇಳೋ ಹಾಗಿಲ್ಲ ಬಿಡೋ ಹಾಗಿಲ್ಲ ಅಥಾಬ್ರವೀತ ರಾಜಪುತ್ರೀಂ ಕೌರವ್ಯೋ ಮಹಿಷೀಂ ಪ್ರಿಯಾಂ ಗಚ್ಚ ಸೈರಂಧ್ರಿ ಮಾತ್ರಸ್ಥಾ ಸುದೇಷ್ಣ ಯಾ ನಿವೇಶನಂ ಮೊದಲನೇ ಅನುಶಾಸನ ನೋಡು ನಿನ್ನ ಒಡತಿ ಸುದೇಷ್ಣಗೆ ಹೋಗಿ ಹೇಳು ಏನು ನಡೆದಿದೆ ಅಂತ ಹೇಳು ಅಲ್ಲಿ ದೊರೆಯೇ ಮಾಡಿದೆ ಕೆಲಸವನ್ನು ಆ ಸುದೇಶ್ ಏನು ಮಾಡ್ತಾಳೆ ಭರ್ತಾರ ಮನೋರಂಥಂತ್ಯ ಒಳ್ಳೆಯ ಸ್ತ್ರೀಯರು ಗಂಡ ಹೇಳಿದಾಗ ಕೇಳಬೇಕು ನಿನ್ನ ಗಂಡಂದರೆ ಸುಮ್ಮನೆ ಇದ್ದಾರೆ ನೀನ್ಯಾ ಗಲಾಟೆ ಮಾಡ್ತೀಯೇ ಆದ್ದರಿಂದ ಮನ್ಯೇನ ಕಾಲಂ ಕ್ರೋಧಸ್ಯ ಪಶ್ಯಂತಿ ಪತೆಯಸ್ತವ ಇದು ಗೂಢವಾಗಿ ಹೇಳಿದ ನಿನ್ನ ಪತಿಗಳಿಗೆ ಇಲ್ಲಿ ಏನಾದರೂ ಕೆಲಸ ಮಾಡುವುದಕ್ಕೆ ಇದು ಸಕಾಲವಲ್ಲ ಅಜ್ಞಾತವಾಸದಲ್ಲಿದ್ದೇವೆ ನಾವು ಪ್ರಕಟ ಆಗಬಾರದು ಯಥಾ ಧರ್ಮ ದೃಷ್ಟೋ ಧರ್ಮಾನುರೋಧನಾತ್ ಕುಲಸ್ತ್ರೀಯ ಧರ್ಮದಂತೆ ಕಷ್ಟ ಬಂದರೂ ಸಹಿಸಿಕೋ ಇನ್ನೆರಡೇ ತಿಂಗಳಿದೆ ಅಂತ ಹೇಳಿ ಪಿತಾ ರಕ್ಷತೆ ಮಾರೆ ಭತ್ತ ರಕ್ಷತೆ ಸ್ಮೃತಿಯ ಮನುಸ್ಮೃತಿಯ ವಾಕ್ಯವನ್ನು ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಸ್ತ್ರೀಯನ್ನು ನಡುಬೀದಲ್ಲಿ ತಳಬಾರದು ತಂದೆ ವಶದಲ್ಲಿರಬೇಕು ಗಂಡನ ವಶದಲ್ಲಿರಬೇಕು ಮಕ್ಕಳ ವಶದಲ್ಲಿರಬೇಕು ಹೀಗೆ ಅನೇಕ ವಾಕ್ಯಗಳನ್ನು ಹೇಳಿದ ಯುಧಿಷ್ಠಿರ ಯದಿ ಸಮಯ ಕಶ್ಚಿತ್ ಚತೋಹ್ಯಾ ಇತಲೋಚನೆ ತಂ ಸ್ಮರಸ್ವ ಕ್ಷಮಾಶೀಲೆ ನಾವೆಲ್ಲ ಏನು ಪ್ರತಿಜ್ಞೆ ಮಾಡಿ ಬಂದಿದ್ದು ಊರಿಗೆ ಅದನ್ನು ನೆನಪಿಸಿಕೋ ನೀನು ದ್ವಂಶಿನೋ ದ್ವಾದಶ ಅಂಗಸ್ಯ ಚತುರ್ವಿಂಶತಿ ಪರ್ವಣಃ ಕಷಷ್ಟಿ ತ್ರಿಷಾರಸ್ಯ ಮಾಸೋನಸ್ಯ ಕ್ಷಮೀ ಭವೇತ್ ಈ ಶ್ಲೋಕಕ್ಕೆ ಗೂಢವಾದ ಅರ್ಥ ಉಂಟು ದ್ವಂಶಿನೋ ದ್ವಾದಶಾಂಗಸ್ಯ ಎರಡು ಅಂಶವನ್ನುಳ್ಳದ್ದು ಹನ್ನೆರಡು ಅಂಗಗಳನ್ನುಳ್ಳದ್ದು ಇಪ್ಪತ್ನಾಲ್ಕು ಪರ್ವಗಳನ್ನುಳ್ಳದ್ದು ಮುನ್ನೂರರವತ್ತು ಆರೆ ಕಾಲುಗಳನ್ನುಳ್ಳದ್ದು ಆಗಿರತಕ್ಕಂತಹ ಮಾಸವು ನಸ್ಯ ಒಂದು ತಿಂಗಳು ಬಾಕಿ ಇರತಕ್ಕಂಥ ಕಾಲವನ್ನು ಯಾರು ತಾನೇ ತಡೆದುಕೊಳ್ಳುವುದಿಲ್ಲ ಇದರ ಅರ್ಥ ನಮ್ಮ ಅಜ್ಞಾತವಾಸದ ಅವಧಿ ಮೂರೈಸೋದಕ್ಕೆ ಇನ್ನೊಂದೇ ತಿಂಗಳಿದೆ ದ್ವಂಶಿನಃ ಎರಡು ಅಯನಗಳನ್ನು ದ್ವಾದಶಾಂಗಸ್ಯ ಹನ್ನೆರಡು ತಿಂಗಳ ಕಾಲವನ್ನು ಚತುರ್ವಿಂಶತಿ ಪರ್ವಣ ಇಪ್ಪತ್ನಾಲ್ಕು ಪರ್ವಕಾಲ ಹನ್ನೆರಡು ಅಮಾವಾಸ್ಯ ಹನ್ನೆರಡು ಹುಣ್ಣಿಮೆ ಷಷ್ಟಿ ತ್ರಿಶತಾರಸ್ಯ ಮುನ್ನೂರ ಅರವತ್ತು ದಿನಗಳ ಚಕ್ರದಲ್ಲಿ ಮಾಸವು ನಸ್ಯ ಒಂದು ತಿಂಗಳು ಬಾಕಿ ಇದೆ ಅಕ್ಷಮಿ ಇದನ್ನು ಕ್ಷಮೆ ಕ್ಷಮೆ ಮಾಡದಿದ್ದವ್ರು ಯಾರಿದ್ದಾರೆ ಸ್ವಲ್ಪ ಸೇರಿಸ್ಕೋ ಕಷ್ಟ ಸರಿ ಹೋಗುತ್ತೆ ಎಂಬುದಾಗಿ ಧರ್ಮರಾಜ ತನ್ನ ಪತ್ನಿಗೆ ಒಂದು ಸಮಾಧಾನ ವಾಕ್ಯವನ್ನು ಹೇಳಿದ ಇದು ಸರಿಯೇ ತಪ್ಪೇ ವಿವೇಚನೆ ಮಾಡೋ ಕಾಲವಲ್ಲ ಕ್ಷಮೆಯೇ ದೊಡ್ಡ ಗುಣ ಅಂತ ಎಷ್ಟೋ ಸಲ ಧರ್ಮರಾಜ ಹೇಳಿದ್ದಾನೆ ತಪ್ಪುಗಳನ್ನು ಮಾಡಿದ್ದಾನೆ ಆದರೆ ಇಲ್ಲಿ ಅವನು ಹೇಳಿದ್ದು ಉಚಿತ ಅಂತ ಅನಿಸುತ್ತೆ ಇತ್ಯೇವ ಮುಕ್ತೆ ತಿಷ್ಟಂತಿ ಅಷ್ಟು ಹೇಳಿದ್ರು ಅಲ್ಲೇ ನಿಂತಿದ್ದು ದಿಟ್ಟವಾಗಿ ದ್ರೌಪದಿ ಹೋಗಲಿಲ್ಲ ಏನು ಗಂಡ ನೋಡಿದ್ರೆ ಹೀಗೆ ಹೇಳ್ತಾನೆ ಭೀಮಸೇನೇನು ಬಿಡ್ತಾ ಇಲ್ಲ ಕೀಚಕನೂ ಹೋಗ್ತಾ ಇಲ್ಲ ನಾನು ಎಲ್ಲಿ ಹೋಗಿ ಹೊರಗೆ ಹೋದ್ರೆ ಬಿಡ್ತಾನೆ ಕೀಶಕ ಅಟ್ಟಿಸ್ಕೊಂಡೇ ಬರ್ತಾನೆ ಎತ್ಕೊಂಡು ಹೋಗಿಬಿಡ್ತಾನೆ ನಡುವಿ ಜಲಮಾನ ಕಟ್ಟಿಸಿಬಿಡ್ತಾನೆ ಏನು ಹೀಗೆ ಮಾಡ್ತಾ ಯಜಮಾನರು ಹೀಗೆ ಹೇಳ್ತಾ ಇದ್ದಾರೆ ದೊರೆ ಸುಮ್ಮನೆ ಕೂತಿದ್ದಾರೆ ಅಂತ ಅಲ್ಲೇ ನಿಂತ ನಿಂತಿರಲಾಗಿ ಚಿತ್ರವನ್ನು ಕೊಡ್ತಾರೆ ವೇದವ್ಯಾಸರು ಧರ್ಮರಾಜ ಹೇಳಿದಂತೆ ಏನಿದೆ ಎಷ್ಟೆಲ್ಲ ಹೇಳುತ್ತಿದ್ದೇವೆ ಅಕಾಲ ಜ್ಞಾಸೈರಂಧ್ರಿ ನಿನಗೇನು ಕಾಲದ ಸಮಯದ ಪ್ರಜ್ಞೆ ಇಲ್ಲವೇ ಶೈಲು ಶಿವ ವಿರೋಧಿಸಿ ನಾಟಕದಲ್ಲಿ ಯಾವನೋ ಗಂಡನ ಹೆಂಡತಿ ಯಾವನೋ ಜೊತೆಯಲ್ಲಿ ಪಾತ್ರವನ್ನು ಮಾಡ್ತಾಳೆ ಅವರಿಗೆ ಶೈಲೂಷರು ಶೈಲೂಷಿ ಎಂಬುದಾಗಿ ಹೆಸರು ಇದೇ ಗಂಡು ಇದೇ ಹೆಣ್ಣು ಎಂಬುದಾಗಿ ನಾಟಕದಲ್ಲಿ ನಿಯಮವಿಲ್ಲ ಯಾವೊಂದೋ ಹೆಂಡತಿ ಇನ್ಯಾವೊಂದೋ ಪಾತ್ರದಲ್ಲಿ ಪತ್ನಿಯಾಗಿ ನಾಟಕ ಮಾಡುವಂತೆ ಸುಮ್ಮನೆ ನಿಂತಿದೆಯಲ್ಲ ಬೀದಿ ಹೆಣ್ಣಿನಂತೆ ಇದು ಸರಿಯಲ್ಲ ಹೋಗು ವಿಘ್ನಂಕರೋಷಿ ಶಿಮಚ್ಛಾನ ದಿವ್ಯತಾಂ ರಾಜ ಸಂಸದಿ ರಾಜರ ಅರಮನೆಯಲ್ಲಿ ಘನವಾದ ಕೆಲಸ ಅಂದರೆ ಜೂಜಾಡುವುದನ್ನು ಮಾಡ್ತಾ ಇದ್ದೇವೆ ತೊಂದರೆ ಮಾಡ್ತಾ ವಿಘ್ನಂಕರೋಷಿ ಹೋಗಾಚಿಕೆ ಅಂತ ಬೈದ ಅದಕ್ಕೆ ಸೈರೇಂದ್ರಿ ಹೇಳ್ತಾಳೆ ಅತೀವ ತೇಷಾಂ ಘೃಣಾಂ ಧರ್ಮಚಾರಿಣಿ ಯಾರಿಗೆ ನಾನು ವಶವಾಗಿದ್ದೇನೆಯೋ ಆ ಪತಿಗಳು ತುಂಬ ಕೃಪೆ ತೋರಿಸ್ಬಿಟ್ರು ಮಹಾರಾಜರೇ ಕೈ ಹಿಡಿದ ದಿವಸದಿಂದ ಬರೀ ಕ್ಷಮೆ ಕ್ಷಮೆ ಕ್ಷಮೆ ದೆವ್ವ ಹಿಡಿದು ಬಿಟ್ಟಿದೆ ಇವರಿಗೆ ತಸ್ಯ ತಸ್ಯೈವ ತೇವಧ್ಯಾಯೇಶಾನ್ ಜ್ಯೇಷ್ಠೋಕ್ಷ ದೇವಿತ ಯಾರ ಕುಟುಂಬದಲ್ಲಿ ದೊಡ್ಡಣ್ಣನೆಂಬವನು ಜೂಜಾಡ್ತಾನೆಯೋ ಅವನಿಗೆ ಧಿಕ್ಕಾರವಿರಲಿ ಅವನನ್ನು ಕೊಲ್ಲಬೇಕು ಮನೆ ದೊಡ್ಡಣ್ಣೆ ಜೂಜಾಡಿದ್ರೆ ಸಣ್ಣವ್ರ ಗತಿಯೇನು ಎಂಬುದಾಗಿ ಧಿಕ್ಕಾರವನ್ನು ಮಾಡ್ತಾಳೆ ಹೇಳಿ ನೆಲವನ್ನು ಒದ್ದು ದ್ರೌಪದಿ ಸಭೆಯಿಂದ ಇತ್ಯುಕ್ತ ಪ್ರಾದವ ಕೃಷ್ಣ ಸುದೇಶ್ನ ಯಾನಿವೇಶನಂ ಕೇಶಾನ್ಮುಕ್ತ ಆಚ ಸುಶ್ರೋಣಿ ಸಂಭ್ರಮ್ಲಾ ತಲೋಹಿತ ಕ್ಷಣ ತಲೆ ಕೋದನ್ನು ಕೊಡುಕೊಂಡು ಮೈಯನ್ನು ಕೊಡುಕೊಂಡು ಧೂಳಿನಿಂದ ಬಿರುಬಿರ್ನೆ ಬಿರ್ನೆ ಪಾಂಸ ಕುಂಠಿತ ಸರ್ವಾಂಗಿ ಮೈಯೆಲ್ಲ ಧೂಳಾಗಿದೆ ಪಾಪ ಅವಳಿಗೆ ಆ ಕಡೆ ಬಂದರು ಸುದೇಶ್ನೆ ಮನೆ ಬಾಗಿಲಲ್ಲಿ ಕಾಯ್ಕೊಂಡು ನಿಂತಿದ್ಲು ಅವಳಿಗೂ ಕಾಣಿಸ್ತಾ ಇತ್ತು ಏನು ನಡೆಯಿತು ಅಂತ ಮನೆ ಅಂಗಳ ಹೇಗಿರಬೇಕು ಸುತ್ತಿನ ಕಟ್ಟಡಗಳು ಹೇಗಿರಬೇಕು ಚಿತ್ರ ಕೊಡ್ತಾ ಇದ್ದಾರೆ ವೇದವ್ಯಾಸರು ಅವಳು ಸಮಾಧಾನ ಮಾಡುವಂತೆ ತಾನು ಮಾಡಿದ್ದ ತಪ್ಪಿಗೆ ತಾನೇ ಪರಿತಪಿಸ್ತಾ ಚ ಸೈರಂಧೇರಿ ಕೇಳ್ತಾಳೆ ಅಮ್ಮ ನಿನಗೆ ಹೀಗಾಯ್ತೆ ಯಾರಮ್ಮ ನಿನ್ನ ಕಾಲಿಂದ ಒದ್ರು ಬಾಯಲ್ಲಿ ಯಾಕಮ್ಮ ಮಾರಕ್ತಾ ಬಂತು ತ್ವರಾರೋ ಏ ಕಸ್ಮಾತ್ ದ್ರೋದಿಶಿ ಶೋಭನೆ ಯಾಕಮ್ಮ ಮಾಡ್ತಾ ಇದ್ದೀಯೇ ಕಸ್ಯಾದ್ಯರ ಸುಖಂ ಭದ್ರೇ ಕೇನತೆ ವಿಪ್ರಿಯಂಕೃತಂ ಯಾರು ನಿನಗೆ ವಿಪ್ರಿಯ ಮಾಡಿದರು ಇನ್ನು ಮೇಲೆ ಯಾವನಿಗೆ ಸುಖ ಆಗೋದಿಲ್ಲ ಅವನ ಹೆಸರನ್ನು ಹೇಳು ನಾ ಕೊಲ್ಲಿಸಿಬಿಡ್ತೇನೆ ಎಂಬುದಾಗಿ ಸುಮ್ಮನೆ ಬಾಯಲ್ಲಿ ಸಣ್ಣ ಮಕ್ಕಳು ಚಾಡಿ ಹೇಳಿದ್ರೆ ತಾಯಿ ಹೇಳುವಂತೆ ಬಾ ಬಾಯಿ ಮಾತಿಗೆ ಅಂತ ಒಂದು ಮಾತನ್ನು ಹೇಳಿದ್ಲು ಅದಕ್ಕೆ ಅಂದರೆ ಕತೆ ಹೇಳ್ತಾಳೆ ಹೇಳ್ತಾರೆ ದ್ರೌಪದಿ ಹೇಳ್ತಾಳೆ ಏನು ಗೊತ್ತಿಲ್ಲದೆ ಒಂದು ನಾಟಕ ಮಾಡ್ತೀರಿ ಸೋದರ ಸೋದರಿ ಸೇರಿಕೊಂಡು ಜಾನಂತಿ ನಾಮ ಪೃಚ್ಛಸಿ ಏನು ನಡೀತು ಅಂತ ಗೊತ್ತಿದ್ದು ಕೇಳ್ತೀರಮ್ಮ ತಪ್ಪು ಕೊಡ್ಕೊಳ್ಳೋದಕ್ಕೆ ನಾ ಬೇಡ ಅಂತ ಹೇಳಿದೆ ಯಾರು ಅಂತಮ್ಮ ಹೋಗಿ ಹೋಗ್ಬಾ ಮಧು ತಗೊಂಬ ಅಂತ ನೀವೇ ಹೇಳಿದ್ರಿ ಭಾತ್ರೇತ್ವ ಮಾಮನು ಪ್ರೇಷ್ಯ ಕಿಮೇವಂತಂ ವಿಕಥಸಿ ಅಲ್ಲಿ ಹೋದ್ರೆ ಏನಾಗುತ್ತೆ ನಾ ಹೇಳ್ದ ಹಾಗೆ ನಡೆದಿದೆ ಹಾಂ ಊರು ಜನ ಎಲ್ಲರಿಗೆ ಗೊತ್ತಾಗಿದೆ ನಿಮಗೆ ಗೊತ್ತಾಗಿಲ್ವೇ ಸಮಾಚಾರ ನೀವೇನು ಕೊಲ್ಸೋದವನನ್ನು ನನ್ನ ಗಂಧರ್ವ ಗಂಡರೆ ಮಾಡ್ತಾರೆ ಹೋಗಿ ಅಂತ ಮುಖ ಮುನಿಸಿಕೊಂಡು ಬೇರೊಂದು ಕಡೆಗೆ ಹೋಗಿಬಿಟ್ಲು ಸೈರಂದ್ರಿ ಕೋಪ ಮಾಡಿಕೊಂಡ್ಲು ವಿಮುಕ್ತ ವಿಮುಕ್ತಾತು ಸೈರಂದ್ರಿ ದುಃಖ ಮೋಹಿತ ಕೀಚಕಸ್ಯವಧಾರ್ಥಾಯ ವ್ರತ ದೀಕ್ಷಾ ಮತ್ತು ತನ್ನ ಕೋಣೆ ಎಲ್ಲಿ ಕೊಟ್ಟಿದ್ರು ಸೈರಂದ್ರಿಗೆ ಬಿಡಿದಿ ಜಾಗ ಅಲ್ಲಿ ಹೋಗಿ ಕೂತ್ಕೊಂಡು ಮೂಲೆಯಲ್ಲಿ ಅಳ್ತಾ ಇದ್ದಾಳೆ ಹೋದ್ರಲ್ಲಿ ಕೀಚಕ ಸತ್ತಿರಬೇಕು ಅವನ್ನ ಹೇಗೆ ಮುಗಿಸೋದು ಏನು ಉಪಾಯ ಮಾಡೋಣ ಅಂತ ಅವತ್ತೆಲ್ಲ ಸ್ನಾನ ಮಾಡಲಿಲ್ಲ ನ ಅಸ್ನಾತಿ ನ ಅಸ್ನಾತಿ ಊಟ ಮಾಡಲಿಲ್ಲ ನ ಪಾಂಸೂನ್ ಪರಿಮಾರ್ಜತಿ ಸ್ನಾನ ಮಾಡಲಿಲ್ಲ ಮೈ ಧೂಳು ಕೊಡಕೊಳ್ಳಿಲ್ಲ ರುಧಿರ ಕ್ಲಿನ್ನ ವದನ ಬಭೂವ ತಕ್ಷಣ ಬಾಯಿಲ್ಲ ರಕ್ತ ಆಗಿತ್ತು ತೊಳ್ಕೊಳ್ಳಿಲ್ಲ ಕಣ್ಣು ಕೆಂಪಾಗಿದೆ ಆ ಮನೆಯಲ್ಲಿದ್ದವರೆಲ್ಲ ಬಂದರು ದೂರದಲ್ಲಿ ನೋಡಿದ್ರು ಭಾಳ ಕೋಪ ಬಂದಿದೆ ಇವಳಿಗೆ ಏನೋ ನಡೆದಿದೆ ಅಂತ ಅರಮನೆಯ ದಾಸು ದಾಸಿಯರೆಲ್ಲ ಮಾತಾಡ್ಕೊಳ್ತಾ ಇರುವಾಗ ಒಬ್ಬೊಬ್ರು ಏನೇನು ಮಾತಾಡ್ತಿದ್ರು ಅದೆಲ್ಲವನ್ನ ವರ್ಣನೆ ಮಾಡ್ತಾರೆ ದ್ರೌಪದಿ ನೆನ್ಕೊಂಡ್ಳು ಅಯ್ಯೋ ನಾನು ಎಷ್ಟೆಲ್ಲ ಹಿಂಸೆ ಕೊಟ್ಟರು ಅರಣ್ಯವಾಸದಲ್ಲಿ ಸೈಂಧವ ಬಂದು ಹೊತ್ಕೊಂಡು ಹೋದ ಅಲ್ಲಿ ನೋಡಿದ ದುಶಾಸನ ಹಾಗೆ ಮಾಡಿದ ಒಂದೇ ಎರಡೇ ಕೇಡು ಹನ್ನೆರಡು ವರ್ಷ ಎಲ್ಲ ಸಹಿಸಿದ್ದೇನೆ ಯಾವ ವಂಶದಲ್ಲಿ ಬಂದ್ರಪ್ಪ ಈ ಮಹಾರಾಜರುಗಳು ನಾನು ಯಾವ ಕೆಟ್ಟಗಳಿಗೆ ಎಲ್ಲಿ ಭೂಮಿಯಲ್ಲಿ ಹುಟ್ಟಿದೆ ಅಂತ ಬೈಕೊಳ್ತಾ ಇದ್ದಾಳೆ ಅಲ್ಲಿಂದ ಆಚೆಗೆ ಈ ಕೀಚಕನ ಕಥೆ ಇವನು ಯಾಕೆ ಹೀಗಾದ ದುಷ್ಟ ಎಂಬುದಾಗಿ ಜನಮೇಜಿಯ ಪ್ರಶ್ನೆ ಮಾಡುವಾಗ ವೈಶಂಪಾಯಂದ್ರವನ ಪೂರ್ವ ಚರಿತ್ರೆಯಲ್ಲಿ ಹೇಳ್ತಾರೆ ಇವನು ಮಹಾವೀರನಾಗಿದ್ದ ಮೇಖಲ ತ್ರಿಗರ್ತ ದಾಶಾರಣ ಕಶೇರುಕ ಮಾಲಾ ಜವನ ಪುಳಿಂದ ಕಾಶಿ ಕೋಸಲ ಅಂಗ ಉಂಡ ಕಳಿಂಗ ತಂಗಣ ಪರತಂಗಣ ಮಲದ ನಿಷಧ ತುಂಡಿಕೇರಿ ಈ ದೇಶಗಳನ್ನೆಲ್ಲ ಗೆದ್ದು ಮತ್ಸ್ಯರಾಜ್ಯವನ್ನು ವಿಸ್ತರಿಸಿದ್ದ ಮಹಾವೀರ ಅವನಲ್ಲಿ ಕೀಚಕನಲ್ಲಿ ಬಲಾಢ್ಯತೆ ಇತ್ತು ಬುದ್ಧಿ ಇರಲಿಲ್ಲ ಕೀಚಕ ಯಾರು ಅಂದರೆ ಹಿಂದೆ ಕಾಲೇಯರೆಂಬ ದೈತ್ಯರಿದ್ದರು ಅದರಲ್ಲಿ ಬಾಣಾಸುರ ಅಂತ ಒಬ್ಬ ಇದ್ದ ಇವನಿಗೆ ಇನ್ನೂ ಒಂಬತ್ತು ಜನ ಸೋದರರಿದ್ದರು ಅವನೇ ಈ ಜನ್ಮದಲ್ಲಿ ಕೀಚಕನಾಗಿದ್ದಾನೆ ಎನ್ನುವ ಹೆಚ್ಚಿನ ಮಾಹಿತಿಯನ್ನು ಇಲ್ಲಿ ಅಧಿಕ ಪಾಠದಲ್ಲಿ ಕೊಡ್ತಾರೆ ದಾಕ್ಷಿಣಾತ್ಯ ಪಾಠದಲ್ಲಿ ಈ ಕಡೆ ದ್ರೌಪದಿ ಯೋಚನೆ ಮಾಡಿದ್ಲು ಅರ್ಧರಾತ್ರಿ ಆಗ್ತಾ ಬಂತು ಒಂದು ತೀರ್ಮಾನಕ್ಕೆ ಬಂದಿದ್ದಾಳೆ ಇದನ್ನು ಯಾರು ಹೇಳುವುದು ನನ್ನ ಕಷ್ಟಕ್ಕೆ ಒದಗಬಲ್ಲ ಪತಿ ಐವರಲ್ಲಿ ಅಂದರೆ ಭೀಮಸೇನ ಒಬ್ಬನೇ ಬೃಹನ್ನಳೆಗೆ ಹೇಳಿ ಪ್ರಯೋಜನವಿಲ್ಲ ನಕುಲ ಸಹದೇವರು ಪ್ರಯೋಜನವಿಲ್ಲ ಈ ಕೀಚಕನೆಂಬ ನಾಯಿಯನ್ನು ಸಂಹಾರ ಮಾಡುವುದಕ್ಕೆ ಭೀಮನೇ ಸರಿ ಎಂಬುದಾಗಿ ಅವನಿಗೆ ಹೋಗಿ ಹೇಳ್ತೇನೆ ರಾತ್ರಿ ಹೊತ್ತೆಲ್ಲರೂ ಮಲಗಿರುವಾಗ ಬಾಣಸದ ಮನೆಯಲ್ಲಿ ಅವನನ್ನು ಹೋಗಿ ಎಬ್ಬಿಸಿ ಹೇಳುವುದು ಅವನೂ ಕೈ ಬಿಟ್ಟರೆ ಪ್ರಾಣ ಕಳ್ಕೊಳ್ಳೋದು ಇವರು ವನವಾಸಾರು ಮಾಡಲಿ ಅಜ್ಞಾತವಾಸವಾರು ಮಾಡಲಿ ನಾನಿದ್ದೇನು ಪ್ರಯೋಜನ ಅಂತ ತಿಳ್ಕೊಂಡು ಅರ್ಧರಾತ್ರಿಯಲ್ಲಿ ಅಲ್ಲಿ ಹೋಗಿ ಜಬ್ಬಿಸ್ತಾಳೆ ತುಂಬ ಸುಂದರವಾದ ಭಾಗ ಇದು ಕುಮಾರವ್ಯಾಸ ಭಾರತದಲ್ಲಿ ಆ ಅಡುಗೆ ಮನೆ ಎಷ್ಟು ದೊಡ್ಡದಾಗಿತ್ತು ರಾಶಿ ರಾಶಿ ರಾಶಿ ಕಾಯಿ ಪಲ್ಯಗಳನ್ನು ಹೆಚ್ಚು ಹೆಚ್ಚಿ ಬೆಳಗ್ಗೆ ಆದರೆ ಅಡುಗೆ ಮಾಡುವುದಕ್ಕೋಸ್ಕರವಾಗಿ ರಾಶಿ ಹಾಕಿದ್ದಾರೆ ಕುಂಬಳಕಾಯಿ ಏನು ಮತ್ತೊಂದು ಕಾಯಿ ಏನು ಇದೊಂದೇನು ತೆಂಗಿನಕಾಯಿ ತೊರೆದಿದ್ದಾರೆ ಇನ್ನೊಂದು ಕಡೆ ಕುರಿ ಕೋಳಿ ಎಮ್ಮೆ ಮಾಂಸಗಳನ್ನೆಲ್ಲ ರಾಶಿ ರಾಶಿ ಹಾಕಿದ್ದಾರೆ ಬರೀ ದುರ್ವಾಸನೆ ಅಡುಗೆ ಮನೆಯಲ್ಲಿ ಒಂದು ಕಲ್ಲು ಮಂಚದ ಮೇಲೆ ಮಲಗಿದ್ದಾನೆ ಭೀಮ ಹೊದೆಯುವುದಕ್ಕೆ ಏನಿಲ್ಲ ಕೆಳಗಡೆ ಏನಿಲ್ಲ ಹಾಸಿಗೆ ಇಲ್ಲ ತಲೆದಿಂಬಿಲ್ಲ ಕೈ ಇಟ್ಕೊಂಡು ಮೆಲ್ಲಗೆ ಹೋಗಿ ಅವನಲ್ಲಿ ಎಬ್ಬಿಸ್ಬೇಕು ಅಂತ ಕಿಂ ಕರೋಮಿ ಕ್ವಗಚ್ಚಾಮಿ ಕಥಂ ಕಾರ್ಯಂ ಭವೇನ್ ಮಮ ಹೋದ್ರೇನಂತಾನು ಯಾಕೆ ಬಂದೆ ಅಂತಾನಿಯೋ ಭೀಮನಿಗೇನು ಕೋಪ ಬರ್ತದೆಯೋ ನಾಣ್ಯ ಕರ್ತಾರತೆ ಭೀಮಾತ್ ಮಮಾದ್ಯ ಮನಸ ಪ್ರಿಯಂ ಮಾಡಿದ್ರೆ ಇವನೇ ಮಾಡಬೇಕು ಇಲ್ದ್ರಾಗೋದಿಲ್ಲ ಅಂತ ನಿಧಾನವಾಗಿ ಹೋಗಿ ಸರ್ವಶ್ವೇತೇವ ಮಾಹೇಯಿ ವನೇ ಜಾತ ತ್ರಿಹಾಯಣಿ ಎರಡು ಉದಾಹರಣೆ ಕೊಡ್ತಾರೆ ಇಲ್ಲಿ ವೇದವ್ಯಾಸರು ಸರ್ವಶ್ವೇತೇವ ಮಾಹೇಯಿ ಒಂದು ಹೆಣ್ಣು ಗೋವಿಗೆ ಮೂರು ವರ್ಷ ವಯಸ್ಸಾದರೆ ಕಾಮಾತುರತೆ ಬರ್ತದೆ ಬೆದೆ ಬರ್ತದೆ ಅಂತಾರೆ ಮಾಹೇಯಿ ಮೂರು ವರ್ಷದ ಗೋವು ಅದು ಕಡಸು ಸರ್ವಶ್ವೇತೇವ ಅತ್ಯಂತ ಬಿಳುಪಾದ ಒಂದು ಕಡಸು ತನಗೆ ರೇತೋದಾನ ಮಾಡು ಎಂಬುದಾಗಿ ಒಂದು ಬಲಿವರ್ಧ ಎತ್ತಿನ ಹತ್ರ ಹೋದಂತೆ ಸರ್ವಶ್ವೇತೇವ ಮಾಹೇಯಿ ವನೇ ಜಾತ ಕಾಡಲ್ ಹುಟ್ಟಿದ ಗೋವು ತ್ರಿಹಾಯಣಿ ಉಪಾಧಿಷ್ಠೇತ ಪಾಂಚಾಲಿ ವಾಸುದೇವ ನರಷಭಂ ವಾಸುದೇವ ಪುಷ್ಪವತಿ ಇವ ಪುಷ್ಪವತಿಯಾಗಿದೆಯಂತೆ ನನಗೆ ಪೂರೈಸು ಕಾಮವನ್ನ ಅಂತ ಆ ಗಂಡು ಎತ್ತನ್ನು ಕೇಳುವಂತೆ ಹತ್ರ ಹೋಗ್ತಿದ್ದಾಳೆ ಒಂದು ಮಧುರ ಮಧುರಾಲಾಪ ಗಾಂಧಾರಂ ಸಾಧು ಮೂರ್ಛತಿ ಇದೆಲ್ಲ ಹೇಳಿ ತೋರಿಸಿದ್ದೇನೆ ಇಲ್ಲಿ ಹೇಳೋದು ಕಷ್ಟ ವೀಣೆಯನ್ನು ನುಡಿಸುವಾಗ ಕೆಲವೊಂದು ರಾಗಗಳಲ್ಲಿ ಮಧುರ ಮಧುರಾಲಾಪ ಗಾಂಧಾರಂ ಸಾಧು ಮೂರ್ಛತಿ ಗಾಂಧಾರ ಗಾ ಅಂತ ಒಂದು ಸ್ವರ ಸಪ್ತ ಸ್ವರಗಳಲ್ಲಿ ಸರಿ ಗಮ ಪದನಿ ಆ ಗಾಂಧಾರ ಮತ್ತು ಪಂಚಮ ಹತ್ತಿರ ಸೇರುವಾಗ ಆ ವೀಣೆ ನುಡಿಸೋರು ಗಾ ಎಲ್ಲಿ ಮುಗಿಯಿತು ಪಾ ಎಲ್ಲಿ ಗೊತ್ತಾಯಿತು ಅಂತ ತಿಳಿದೇ ಹಾಗೆ ಶ್ರೀರಾಗದಲ್ಲಿ ಭೈರವಿ ರಾಗದಲ್ಲಿ ಬರುವಂತೆ ಕರಹರ ಪ್ರಿಯ ರಾಗದಲ್ಲಿ ಬರುವಂತೆ ಇದು ಉದಾಹರಣೆ ಕೊಟ್ಟಿದ್ದಾರೆ ವೇದವ್ಯಾಸರು ಸಂಗೀತ ವಿದ್ಯೆ ಚೆನ್ನಾಗಿ ಗೊತ್ತಿರಬೇಕು ಗಾಂಧ ಕರಹರ ಪ್ರಿಯ ಭೈರ ಶ್ರೀರಾಗ ಸರಿ ಮ ಪ ನೀ ಸಾನಿ ಪದ ನೀ ಪ ಮ ರಿ ಸ ಗಾಂಧಾರ ಋಷಭ ಪಕ್ಕ ಪಕ್ಕದಲ್ಲಿ ಸೇರುವುದು ಅದು ವೀಣಲ್ಲಿ ಹಾಡು ತೋರಿಸಿದರೆ ಗೊತ್ತಾಗಬೇಕು ರಿಗ ಗಾಂಧಾರ ಋಷಭ ಇದು ಮುಗಿಯಿತು ಅದು ಆರಂಭ ಆಗಬೇಕು ಋಷಭ ಎತ್ತಿನಂತಿದ್ದಾನೆ ಭೀಮಸೇನ ಇವಳು ಗಾಂಧಾರ ಇದ್ದಂತಿದ್ದಾಳೆ ಎಂಬುದಾಗಿ ಅತ್ಯಂತ ವಿಚಿತ್ರವಾದ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಇದೆಲ್ಲ ನಿಮ್ಮ ಕನ್ನಡ ತಮಿಳು ಬೇರೆ ಕಾವ್ಯಗಳಲ್ಲಿ ಕಾಣಿಸದೇ ಇರುವಂತಹ ಒಂದು ವಿಚಿತ್ರವಾದ ಉದಾಹರಣೆ ವೀಣೆ ಚೆನ್ನಾಗಿ ಗೊತ್ತಿದ್ದ ವೈಣಿಕನಿಗೆ ಮಾತ್ರ ಅರ್ಥವಾಗುತ್ತೆ ಆ ರೀತಿ ಹೋಗಿ ಸೇರಿದ್ದಾಳೆ ದ್ರೌಪದಿ ಅಲ್ಲಿಂದ ಹೋಗಿ ಮೈ ಮುಟ್ಟಿದ ಕೂಡಲೇ ಎದ್ದು ಕೂತ್ಕೊಂಡ ಉತ್ತಿಷ್ಟೋತ್ತಿಷ್ಟ ಕಿಂ ಶೇಷೇ ಯಥಾಮೃತ ಮಹಾರಾಜ ಭೀಮಸೇನ ಸತ್ತವರೆಂತ ಮಲಗಿದ್ದೀರಪ್ಪ ಎದ್ದು ಕೂತ್ಕೊಳ್ಳಿ ಮೊದಲನೇ ಮಾತೆ ಚುಚ್ಚು ಮಾತನಾಡಿದಳು ಭೀಮಸೇನನ ಹತ್ತಿರ ಹೋಗಿ ಅವನನ್ನು ಆಲಿಂಗನ ಮಾಡಿಕೊಂಡು ದ್ರೌಪದಿ ತನ್ನ ಕಷ್ಟವನ್ನು ಹೇಳುವಾಗ ಭೀಮಸೇನಮುಪಾಶ್ಲಿಷ್ಯ ಅಷ್ಟಿನೀವ ಮಹಾಗಜಂ ಹೆಣ್ಣಾನೆ ಗಂಡಾನೆ ಸಮೀಪ ಮಾಡುವಂತೆ ವೀಣೇವ ಮಧುರಾಲಾಪ ಗಾಂಧಾರಂ ಸಾಧು ಮೂರ್ಛತಿ ಗಾಂಧಾರವು ಋಷಭವನ ಸೇರುವಂತೆ ವಿಚಿತ್ರವಾದ ಈ ಮೂರು ರಾ ಭೈರವಿ ಶ್ರೀರಾಗ ಕರಹರ ಪ್ರಿಯ ಅಂತ ಹೇಳ್ತೇವೆ ಕರ್ನಾಟಕ ಪದ್ಧತಿಯಲ್ಲಿ ರಿಗ ಸ ಆ ಗಾಂಧಾರ ಗ ಎಲ್ಲಿ ಮುಗಿಯುತ್ತೆ ರಿ ಎಲ್ಲಿ ಆರಂಭವಾಗುತ್ತೆ ಗೊತ್ತಾಗಬಾರ್ದು ರಿಗ ವೀಣೆಯಲ್ಲೇ ಕೇಳಬೇಕದು ವೋಕಲ್ ಬಾಯಿನಲ್ಲಿ ಕೇಳೋಕ್ಕಾಗೋದಿಲ್ಲ ಆ ರೀತಿ ನಾಮೃತ ನಾಮೃತಸ್ಯ ಹಿ ಪಾಪೀಯಾನ್ ಮಾಲಭ್ಯ ಚೀವತಿ ಯಾವ ಗಂಡ ಬದುಕಿರ್ತಾನೆ ಬದುಕಿದ್ರೆ ಅವನ ಹೆಂಡತಿಯನ್ನು ಇನ್ನೊಬ್ಬ ಪರಪುರುಷ ಮುಟ್ಟಲಾರ ಇವತ್ತು ಕೀಚಕ ನನ್ನನ್ನು ಮುಟ್ಟಿದ್ದಾನೆ ಇವರು ಸತ್ತಾಗಿ ಲೆಕ್ಕ ಆದ್ದರಿಂದ ಭೀಮಸೇನ ನಾನು ನಿನ್ನನ್ನು ಮಾನ ಸಂರಕ್ಷಣೆ ಮಾಡು ಅಂತ ಕೇಳುವುದಕ್ಕೆ ಬಂದಿದ್ದೇನೆ ಹೇಳು ಅಂತ ಹೇಳಲಾಗಿದ್ದು ಕೂತ್ಕೊಂಡ ಕೇನಾಶ್ಯರ್ಥೇನ ಸಂಪ್ರಾಪ್ತ ತ್ವರಿತೇ ಮಮಾಂತಿಕಂ ಗಾಢ ನಿದ್ದೆಯಲ್ಲಿದ್ದವನಿಗೆ ಸ್ವಲ್ಪ ಎಚ್ಚರವಾಯಿತು ಅರ್ಧರಾತ್ರಿಲಿ ಯಾವತ್ತೂ ಬಂದಿಲ್ಲ ಹನ್ನೊಂದು ತಿಂಗಳು ಕಳೆದೋಗಿದೆ ಅಜ್ಞಾತವಾಸ ಏನು ಬೇಕಾಗಿತ್ತು ನಿನಗೆ ಏನು ಬೇಕು ಅಂತ ಕೇಳ್ತೀರಾ ಇನ್ನು ದ್ರೌಪದಿ ಕೇಳ್ತಾಳೆ ಅಹಮೇವ ಹಿತೇ ಕೃಷ್ಣೇ ವಿಶ್ವಾಸ್ಯ ಸರ್ವಕರ್ಮಸು ಕುಮಾರವ್ಯಾಸ ಇನ್ನಷ್ಟು ವಿಸ್ತಾರವಾಗಿ ಸ್ವಲ್ಪ ಮಿತಿ ಮೀರಿದ ಗಾಂಭೀರ್ಯ ಮೀರಿದ ಭಾಷೆಯಲ್ಲಿ ಬರೆದಿದ್ದಾನೆ ಈ ಸಂವಾದವನ್ನು ಎಲ್ಲ ನಿನ್ನ ಕಷ್ಟಗಳು ನನ್ನಲ್ಲಿಯೇ ಪರಿಹಾರವಾಗಬೇಕೇ ನಾನೊಬ್ಬನೇ ಗಂಡನೆ ಅಂತ ಕೇಳಿದ್ದಂತೆ ಭೀಮಸೇನ ಕುಮಾರವ್ಯಾಸನ ಭಾಷೆಯಲ್ಲಿ ಧರ್ಮರಾಜನಿಗೆ ಹೇಳು ಅರ್ಜುನಿಗೆ ಹೇಳು ನಕುಲ ಸಹದೇವರಿಗೆ ಹೇಳು ನಾನೊಬ್ಬನೇ ನಿನ್ನ ಕಷ್ಟಕ್ಕೆಲ್ಲ ಆಗಬೇಕೆ ಸುಖಕ್ಕೆಲ್ಲ ಅವರಾಗಬೇಕೆ ಅಂತ ಸುಖಕ್ಕವರು ಕಷ್ಟಕ್ಕೆ ನಾನು ಅನ್ನೋ ಮಾತು ಬರಲಾಗಿ ಒಬ್ಬ ಹೆಣ್ಣನ್ನು ಐವರು ಗಂಡರು ಆಳಲಾರಿರಿ ಗಂಡರೋ ನೀವು ಭಂಡರೋ ಗಂಡರೋ ನೀವು ಷಂಡರೋ ವ್ಯಾಸ ಈ ಭಾಷೆಯಲ್ಲಿ ಹೆಣ್ಣನೊಬ್ಬನ್ನು ಆಳ್ತಕ್ಕ ಆಳದೇ ಇರುವ ಐವರು ನೀವಿದ್ದ ಪ್ರಯೋಜನವೇನು ನಪಂಸಕರು ಅಂತ ಛೇಡಿಸ್ತಾಳೆ ಎದ್ದು ಕೂತ ಪುರಾನ್ಯ ಅನಾನ್ಯೇನ ಬುದ್ಧತೆ ನಾಳೆ ಬೆಳಗ್ಗೆ ಆಗುವುದರಲ್ಲಿ ಇನ್ನೊಂದು ದಿವಸ ಸೂರ್ಯೋದಯ ಆಗುವಷ್ಟರಲ್ಲಿ ಅವನನ್ನು ಮುಗಿಸ್ತಾ ಇದ್ದರೆ ದ್ರೌಪದಿ ಹಣವನ್ನು ನೋಡಬೇಕಾಗತ್ತೆ ನೀವು ವಿಷಪಾನವನ್ನು ಮಾಡ್ತೇನೆ ಅಂತ ದ್ರೌಪದಿ ತನ್ನ ಕಷ್ಟವನ್ನೆಲ್ಲ ಹೇಳ್ಕೊಳ್ತಾಳೆ ಹೇಳಬೇಕು ಹೇಳಬೇಡವೋ ಅಂತ ಅರ್ಧ ಬಂದಿದ್ದೇನೆ ನಾ ತಡೆಯಲಾರೆ ಇನ್ನು ನನಗೆ ಅಪಣೆಯನ್ನು ಕೊಡಿ ಸಾಯೋದಕ್ಕಾದರೂ ನೀರು ಹೊರಗಿಕ್ಕುವುದು ಮೂರೇ ಸ ಮೂರೇ ಬಾರಿ ಕುಮಾರವ್ಯಾಸ ಒಬ್ಬ ಸಾಯಬೇಕು ಅಂತ ಬಿದ್ದರೂ ಗೊತ್ತಿಲ್ಲದೆಯೇ ನೀರಲ್ಲಿ ಬಿದ್ದರೂ ಪ್ರವಾಹದಲ್ಲಿ ನೀರಿಗೂ ಕ್ಷಮೆ ಇರ್ತದೆ ಮೂರು ಸಲ ಅವನನ್ನು ಮೇಲಕ್ಕೆ ತರುತ್ತದೆ ನಾಲ್ಕನೇ ಸಲ ಮುಳುಗಿಸಿ ಬಿಡುತ್ತೆ ಆದ್ದರಿಂದ ನನಗಿದು ಮೂರನೇ ಸಲವಾಯಿತು ದುಶ್ಯಾಸನ ಸಭೆಯಲ್ಲಿ ಮಾಡಿದ್ದು ದುಶ್ಳೆಯ ಗಂಡ ಸಿಂಧು ರಾಜ ಅವನು ಹೊತ್ಕೊಂಡು ಹೋಗಿದ್ದು ಇದು ಮೂರನೇದು ಇನ್ನೂ ಬದುಕಿರಬೇಕೇ ನಾನು ಅಂತ ದ್ರೌಪದಿ ಕೇಳ್ತಾಳೆ ಕುಮಾರವ್ಯಾಸನಲ್ಲಿ ಓದೋದು ಭಾಳ ಕಷ್ಟವಾಗುತ್ತೆ ಆ ಸನ್ನಿವೇಶ ಅದಕ್ಕೂ ಬಗಲಿಲ್ಲ ಹೋಗು ಇನ್ನು ಒಂದು ಅವನು ನೋಡಿದ್ರೆ ಬೆಳಗ್ಗೆ ರಾಜಾಸನದ ಮುಂದೆ ರಾಜ ಅರಮನೆಯ ಮುಂದೆ ಇದ್ದ ಮರ ನೋಡಿದ್ರೆ ಮುಟ್ಟಬೇಡ ಅಂತ ನಮ್ಮ ಧರ್ಮರಾಜ ನಂದೇನು ತಪ್ಪಿದೆ ದ್ರೌಪದಿ ಆಗಲೇ ಮುಗಿಸ್ಬಿಡ್ತೇನೆ ಕೀಚಕನ ಅಂತ ಮರ ನೋಡಿದ್ರೆ ಬೇಡ ಅಂತ ಅವನ ಅಣ್ಣ ಇಲ್ಲಿ ಬಂದರೆ ನೀವು ಓಡಾಡ್ತೀಯೇ ನಾನು ಯಾರ ಮಾತನ್ನು ಕೇಳಲಿ ಪ್ರತಿಜ್ಞೆ ಮುಖ್ಯವೇ ಧರ್ಮ ಮುಖ್ಯವೇ ನನಗೆ ಅದೆಲ್ಲ ಒಂದಾಗಿಂದ ಬೇಡ ಯಾರ ಮಾತನ್ನು ಕೇಳಲಿ ಅಂತ ಹೇಳಿದಾಗಿ ಆಗ ದ್ರೌಪದಿ ಒಂದು ಕೆಲಸ ಮಾಡಿ ಹೇಳ್ತಾಳೆ गोशीर्षकं पद्मकं हरिश्यामं ನಿತ್ಯಂ ಪಿಂಶೆ ವಿರಾಟ पिंशे ವಿರಾಟಸ್ಯ ತ್ವಯಿ ಜೀವತಿ ಪಾಂಡವ ಈ ಟರ್ನಿಂಗ್ ಅಂತ ಹೇಳ್ತೇವೆ ಇಂಗ್ಲಿಷ್ನಲ್ಲಿ ಭೀಮನ ಮನಸ್ಸು ಕರಗಿ ಕೀಚಕನ ವಧೆಗೆ ಅಣ್ಣನಾಜ್ಞೆಯನ್ನು ಮೀರಿದರೂ ಪರವಾಗಿಲ್ಲ ನಾನು ಮುಗಿಸ್ತೇನೆ ಅವನನ್ನು ಅನ್ನುವ ಮಾತಿಗೆ ಒಡಂಬಡುವ ಈ ತಿರುವು ಎಲ್ಲಿ ಬರ್ತದೆ ಅಂದರೆ ಕುಮಾರವ್ಯಾಸ ಒಂದು ರೀತಿ ಮಾಡಿದ್ದಾನೆ ಮೂಲ ಭಾರತದಲ್ಲಿ ಬೇರೊಂದು ರೀತಿಯಲ್ಲಿ ಹೇಳಿದ್ದಾರೆ ಕುಮಾರವ್ಯಾಸ ಏನು ಮಾಡಿದ ಭೀಮ ಕೊಟ್ಟ ಈತನಿಗೆ ಸಾವಿನ ನಿಯಮವನ್ನು ಸಾಯೋದಕ್ಕೆ ಅಪ್ಪಣೆ ಕೊಟ್ಟಾಗಾಯಿತು ಹೋಗಿ ಬರ್ತೇನೆ ಕಣ್ಣುರ್ಸ್ಕೊಂಡು ಸರಿ ನೀವು ವನವಾಸ ಆಗಿ ಮುಗಿದಿದೆ ಹೇಗಿದ್ರು ಅಜ್ಞಾತವಾಸವನ್ನು ಮುಗಿಸಿ ಕೌರವ್ರನ್ನೆಲ್ಲ ಸಂಹಾರ ಮಾಡ್ತಿರೋ ಬಿಡ್ತಿರೋ ಮತ್ತೆ ನಿಮಗೆಲ್ಲ ಹೆಣ್ಣು ಸಿಕ್ಕೋದಿಲ್ವೇ ಭೀಮನಂತ ಗಂಡಿಗೆ ಹೆಣ್ಣು ಸಿಕ್ಕೋದಿಲ್ವೇ ಇನ್ನೊಂದು ಹೆಣ್ಣು ಸಿಕ್ಕುವಾಗ ಅವಳ ಜೊತೆ ಮಲಕೊಂಡು ಸುಖ ಪಡುವಾಗ ದ್ರೌಪದಿ ಅಂತ ಒಬ್ಬಳು ನಿರ್ಭಾಗ್ಯ ಇದ್ದಳು ಅಂತ ನೆನೆಸ್ಕೊಂಬಿಡಿ ಅಂತ ಹೇಳಿ ಹೊರಡುವುದಕ್ಕೆ ಹೋದ ಕೈ ಹಿಡ್ಕೊಳ್ತಾರೆ ಅಯ್ಯೋ ಎಮ್ಮ ಅಣ್ಣನಾಜ್ಞೆ ಗಡಿಯ ದಾಂಟಿದನು ಹೋಗೆಂದ ನಮ್ಮ ಅಣ್ಣನ ಆಜ್ಞೆಯನ್ನು ಗಡಿ ದಾಟಿಬಿಟ್ಟೆ ಯೋ ಹೀಗೆ ಹೇಳಿಬಿಟ್ಟೆಲ್ಲ ಈ ರಾಮಾಯಣದಲ್ಲಿ ಸೀತಾದೇವಿ ನೇಣು ಹಾಕ್ಕೊಳ್ಳೋ ಪ್ರಸಂಗ ಮಾಡಿದಾಗ ಸುಂದರಕಾಂಡದಲ್ಲಿ ರಾಮನನ್ನು ನೆನೆಸಿ ವನವಾಸ ಮುಗಿಸಿದ ಮೇಲೆ ರಾಮನಿಗೆ ಹೆಣ್ಣು ಕೊಡದೇ ಇರೋರು ಯಾರು ಸೀತೆ ಅಂತ ಒಬ್ಬಳು ನಿರ್ಭಾಗ್ಯ ಇದ್ರು ಅಂತ ನೆನೆಸ್ಕೊಳ್ಳಿ ಅಂತ ಹೇಳುವ ಮಾತನ್ನು ಇಲ್ಲಿ ಜೋಡಿಸಿದ್ದಾನೆ ಕುಮಾರ ವ್ಯಾಸ ಏನಾಯ್ತು ಹೋಗಾಸಿಗೆ ಸುಮ್ಮನೆ ನಿದ್ದೆ ಕೆಡಿಸಬೇಡ ಅಂತ ಭೀಮ ಒದರಿಕೊಂಡಾಗ ತನ್ನ ಎರಡು ಕೈಗಳನ್ನು ಭೀಮನ ಮುಂದೆ ಹಿಡಿತಾಳೆ ದ್ರೌಪದಿ ದೇವಿ ಮಹಾರಾಜರೇ ಗಂಧದಲ್ಲಿ ಹತ್ತು ವಿಧ ಅಂತ ಹೇಳ್ತಾರೆ ಯಾವ್ಯಾವ ಗಂಧಗಳು ಘೋಷೀರ್ಷಕಂ ಪದ್ಮಕಂಚ ಹರಿಶ್ಯಾಮಂ ಒಂದು ಕೆಂಪು ಬಣ್ಣದ್ದು ಒಂದು ಬೆಳ್ಳಗಿರುವುದು ಒಂದು ಹಳದಿ ಬಣ್ಣದ್ದು ಆ ನಾನಾ ವಿಧ ಗಂಧಗಳನ್ನು ನಾನು ಕಲ್ಲು ಮೇಲೆ ತೇದು ತೇದು ಸೈರಂದ್ರಿ ಅರಮನೆಯಲ್ಲಿ ಈ ಹಾಳು ವಿರಾಟ್ ರಾಜನಿಗೆ ಪರಪುರುಷನಿಗೆ ಅವನು ಮೆತ್ಕೊಳ್ಳೋದಕ್ಕೆ ನಾ ಗಂಧ ತೆಯಬೇಕಾಗಿದೆ ಮಹಾರಾಜರೇ ನೀವು ಬದುಕಿರುವಾಗ ಪರಪುರುಷನಿಗೆ ನಾನು ಗಂಧ ತೆಯಬೇಕೆ ನಿಮ್ಮ ತಾಯಿ ಕುಂತಿದೇವಿ ತುಂಬ ಸುಕುಮಾರಿ ಮುದುಕಿಯಾಗಿದ್ದರು ಬಿಸಿಲು ಶಕೆ ತಾಳಲಾರಳು ಅಂತ ಅವಳೊಬ್ಬಳಿಗೆ ಮಾತ್ರ ಗಂಧ ತೆಗೆದು ಎದೆಗೆ ಮೆತ್ತತಾ ಇದ್ದೆ ನನಗೆ ಇವತ್ತು ಪರಪುರುಷನಿಗೆ ಗಂಧ ತೇಯುವ ಸ್ಥಿತಿ ಬಂತು ನನ್ನ ಕೈಯೆಲ್ಲ ಜಡ್ಡು ಕಟ್ಟಿದೆ ನೋಡಿ ಅಂತ ಎರಡೂ ಕೈಗಳನ್ನು ತೋರಿಸಲಾಗಿ ಆ ಕೈಯನ್ನು ತೆಗೆದು ಮುಖಕ್ಕೆ ಮುಚ್ಚಿಕೊಂಡು ದ್ರೌಪದಿ ಕೈಗಳಿಂದ ಮುಖವನ್ನು ಮುಚ್ಚಿಕೊಂಡು ಗೊಳೋ ಅಂತ ಶಬ್ದಪೂರ್ವಕವಾಗಿ ಭೀಮಸೇನಾಳು ತಾನಂತೆ ಅಯ್ಯೋ ಭೀಮನ ಹೆಂಡತಿಗೆ ಸ್ಥಿತಿ ಬಂತೆ ಎಂಬುದಾಗಿ ಏನು ದ್ರೌಪದಿ ಕಥೆ ಒಂದಕ್ಕಿಂತ ಒಂದು ಇಲ್ಲಿ ನಮ್ಮ ದುಃಖವನ್ನು ತುಂಬ ಕಲಕಿಬಿಡುತ್ತೆ ಅಯ್ಯೋ ನಾನು ಏನು ಮಾಡಲಿ ಭ್ರಾತರಂಜ ವಿಗರ್ ಹೆಸ್ ವಿಗರ್ ನನ್ನ ಅಣ್ಣನನ್ನು ನಾನು ವಿಗ್ರಹಣ ಮಾಡಬೇಕು ಆವತ್ತು ನೋಡಿದ್ರೆ ಆಡಿದೆ ನಮ್ಮನ್ನು ಕೇಳಲಿಲ್ಲ ಸೊ ತಪ್ಪಾನು ಆದಾಗ ನಾನು ಆಶ್ರಮದಲ್ಲಿರಲಿಲ್ಲ ಕೌರಮ್ಮನನ್ನು ಮುಗಿಸ್ತೇನೆ ಗಂಧರ್ವರು ಹೋದಾಗ ಬಿಡಿಸ್ಕೊಂಬ ಅಂತ ಹೇಳಿದ್ನೇ ಹೊರತು ಕೊಲ್ಲುವುದಕ್ಕಪ್ಪಣೆ ಕೊಡಲಿಲ್ಲ ನಮ್ಮ ಶತ್ರುಗಳೆಲ್ಲ ಒಂದೇ ಪ್ರೋತ್ಸಾಹ ಹೆಣ್ಣಂದು ಇವತ್ತು ಅಣ್ಣ ಹೇಳ್ದಾಗ ಕೇಳೋದಿಲ್ಲ ಆದ್ರಾಗಲಿ ಮುಗಿಸ್ತೇನೆ ಕೀಚಕನನ್ನು ಅಂತ ಪ್ರತಿಜ್ಞೆಯನ್ನು ಮಾಡಿ ಒಂದು ಉಪಾಯವನ್ನು ಮಾಡ್ತಾನೆ ನೀನು ನಾಳೆ ಅವನಿಗೆ ಕೀಚಕನಿಗೆ ಸಂಕೇತವನ್ನು ಕೊಡು ನಿನ್ನ ಹೃದಯ ಬದಲಾದಂತೆ ನಾಟಕ ಮಾಡಿ ಏನೋ ಆಗಿದ್ದಾಗೋಯ್ತು ಮಹಾರಾಜರೇ ನಾನು ಹೆದರ್ಕೊಂಡ್ಬಿಟ್ಟಿದ್ದೆ ನಮ್ಮ ಯಜಮಾನರಿಗೆಲ್ಲ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ನೀವು ಇವತ್ತು ಸಂಜೆ ಹೊತ್ತು ಸ್ಮಶಾನದಲ್ಲಿರುವ ನೂರಾಚೆಗಿರುವ ನಾಟ್ಯ ಶಾಲೆಗೆ ನೀನು ಬಂದು ಸೇರಬೇಕು ಆ ಶಾಲೆಯಲ್ಲಿ ಸೂರ್ಯ ಮುಳುಗಿದ ಮೇಲೆ ಕತ್ತಲೆಯಲ್ಲಿ ಒಬ್ಬರೇ ಬರಬೇಕು ಕತ್ತಿ ಗುರಾಣಿ ಸೈನಿಕ ಯಾರೂ ಇರಬಾರ್ದು ಆ ಜಾಗದಲ್ಲಿ ನೀವು ನನ್ನನ್ನು ಒಡಂಬಡಬಹುದು ಅವನು ಅದಕ್ಕೆ ಹೂ ಬರ್ತಾನೆ ನಾನು ಮುಂಚೆಯ ರಹಸ್ಯವಾಗಿ ಜಾಗದಲ್ಲಿ ಬಚ್ಚಿಟ್ಕೊಂಡಿರ್ತೇನೆ ಅವನನ್ನು ನಾನು ಮುಗಿಸ್ತೇನೆ ಅಂತ ಈ ಮಾತನ್ನು ಕೊಡ್ತಾನೆ ಬಹಳ ಆಶ್ಚರ್ಯಕರವಾದಂಥ ಪ್ರಸಂಗ ಅದಾದ ಮೇಲೆ ಸ್ವಲ್ಪ ಹೊತ್ತು ತನ್ನ ಬೈಕೊಳ್ತಾನೆ ದೇಹ ಅಷ್ಟಮೇ ಬಾಹುಬಲಂ ಜಾಂಡೇವಂ ಫಾಲ್ಗುನ ಸಚ ನನ್ನ ಬಾಹುಬಲಕ ಧಿಕಾರವಿರಲಿ ಅರ್ಜುನ ಕೈಲಿ ಗಾಂಡ್ಯವಾದ್ದು ಪ್ರಯೋಜನವಿಲ್ಲ ಅಯ್ಯೋ ನಿನ್ನ ಕೈಗಳು ಎಷ್ಟು ಕೆಂಪಾಗಿದ್ದವು ರಕ್ತವು ಪುರ ಭೂತ್ವ ಪಾಣೀಕೃತ ಕಿಣ ವಿಮವು ಕಿಣ ಜಿಡ್ಡು ಕಟ್ಟುವುದು ಒನಕೆಯಿಂದ ಕುಟ್ಟಿ ಕುಟ್ಟಿ ಕೈಯೆಲ್ಲ ಹೊರಟಾಗ್ತದಲ್ಲ ಅದು ಕಲ್ಲಿನಂತ ಆಗ್ತದಲ್ಲ ಸರಿ ಆಯಿತು ಅವನು ಕರ್ಕೊಂಬ ಅಂತಿದ್ದಲ್ಲ ಹೇಳಿದ ಮೇಲೆ ಬೆಳಗ್ಗೆ ಆಯಿತು ಸೂರ್ಯೋದಯವಾಯಿತು ಇನ್ನೊಂದು ದಿವಸ ಕೀಚನಿಗೆ ಆಯುಷ್ಯ ಉಳಿಯಿತು ಆಯುಷ್ಯದ ಕೊನೆಯ ದಿವಸ ಅಂತ ಗೊತ್ತಿಲ್ಲ ಅವನಿಗೆ ಅನೇಕ ಮಾತನ್ನಾಡ್ತಾಳೆ ಭೀಮ ಮತ್ತು ದ್ರೌಪದಿಯರಲ್ಲಿ ಆ ದೊಡ್ಡ ದೊಡ್ಡ ವಾಕ್ಯಗಳನ್ನೆಲ್ಲ ಓದುವುದಕ್ಕಿಲ್ಲ ಅವಕಾಶವಿಲ್ಲ ಭೀಮನನ್ನು ಬೆದರಿಸೋ ಮಾತಲ್ಲಿ ಹೇಳ್ತಾಳೆ ಧರ್ಮ ಬೇಕಾದರೆ ಪಾತಿವ್ರತ್ಯ ಹೋಗ್ತದೆ ಧರ್ಮ ಬೇಕಾದರೆ ಪಾತಿವ್ರತ್ಯ ಹೋಗ್ತದೆ ಯಾವುದು ನಿಮ್ಮ ವನವಾಸ ಅಜ್ಞಾತವಾಸ ಧರ್ಮ ಉಳಿಬೇಕಾದರೆ ನನ್ನ ಪಾತಿವ್ರತ್ಯ ಪಾತಿವ್ರತ್ಯ ಉಳಿಬೇಕಾದರೆ ವ್ರತ ಭಂಗವಾಗುತ್ತೆ ಯಾವುದು ಬೇಕು ನಿಮಗೆ ಅಂತ ಸ್ಪಷ್ಟವಾಗಿ ಕೇಳಿಬಿಡ್ತಾಳೆ ದ್ರೌಪದಿ ಆ ಪರಸ್ಪರ ಆ ಸಂವಾದದ ಅನೇಕ ಮಾತುಗಳನ್ನು ಹೇಳುವುದಕ್ಕೆಲ್ಲ ಅವಕಾಶವಿಲ್ಲ ಅದಾದ ಮೇಲೆ ದ್ರೌಪದಿ ಆ ಕೀಚಕನಿಗೆ ಏನು ಹೇಳಬೇಕು ಅನ್ನೋದನ್ನೆಲ್ಲ ಭೀಮನ ಬಾಯಲ್ಲಿ ಕೇಳಿಕೊಂಡು ಏವೊಮ್ಮೆ ಸಮಯಂತ್ವದ್ಯ ಪ್ರತಿಬದ್ಧಸ್ವ ಕೀಚಕ ಹೇಳಿ ಕೇಳ್ತಾ ಬೆಳಗ್ಗೆ ಬಂದೇ ಬಂದ ಸ್ನಾನ ಮಾಡೋಕೆ ಮುಂಚೆನೇ ದ್ರೌಪದಿ ನೋಡೋಕೆ ಬಂದ ಏನೋ ಬಿಟ್ಟೆ ಕೋಪ ಬಂತು ನೀನು ಹೇಳ್ದಾಗ ಕೇಳಲಿಲ್ಲ ಅಂತ ಕ್ಷಮಿಸ್ಬಿಡು ಈಗಲಾದರೂ ಮನಸ್ಸು ಬದಲಾಯಿಸಿದ್ದೀಯಾ ಅಂತ ಕೇಳಿದೆ ಎಷ್ಟು ನಾಚಿಕೆಟ್ಟಿರುತ್ತೆ ನೋಡ್ರಿ ಅದಕ್ಕೆ ಅವಳು ಹೇಳಿದ್ದು ಹತ್ತು ಜನರದ್ರಿಗೆ ನೀನು ನನ್ನ ಅವಮಾನ ಮಾಡಿದ್ದೆಲ್ಲ ನಾನು ಓಡಬೇಕಾಯಿತು ಆಯಿತು ನೀನು ಹೇಳ್ದಾಗ ಕೇಳ್ತೇನೆ ಆದರೆ ಇದು ನಿಬಂಧನೆ ಏನು ಬರಬೇಕು ಒಬ್ಬನೇ ಏನು ಬರಬೇಕು ಅನುಪ್ರವಾದಾದ್ ಭೀತಾಸ್ಮಿ ಲೋಕ ಜನ ನನಗೆ ಭಯ ನನ್ನ ಯಶಸ್ವಿನಾಂ ನನ್ನ ಗಂಡಂದ್ರು ಗಂಧರು ತಿಳಿಯಬಾರದು ಏವೊಮ್ಮೆ ಪ್ರತಿಜಾನೀಹಿ ತಥೋಹಂ ವಶಗ ತವ ನೀ ಹೇಳ್ದ ಕೇಳ್ತೇನೆ ಗುಟ್ಟಾಗಿ ಬರಬೇಕು ಕೀಚಕ ಹೇಳ್ದ ಏಕೋ ಭದ್ರೆ ಗಮಿಷ್ಯಾಮಿ ಶೂನ್ಯಮ್ಮ ವಸತಂತವ ಆ ಕಟ್ಟಡದಲ್ಲಿ ನೀನು ಯಾರು ಇಲ್ಲದೆ ಇರೋ ಕಾವಲು ಹಾಕಿ ದೂರದೆಲ್ಲ ಓಡಿಸಿ ನಾನೊಬ್ಬನೇ ಬರ್ತೇನೆ ಆದ್ದರಿಂದ ಆವತ್ತು ರಾತ್ರಿ ನೀನು ಸಲ್ಲ ಅಲಂಕಾರವನ್ನು ಮಾಡ್ಕೊಂಬ ದ್ರೌಪದಿ ಹೇಳಿದ್ದು ಏದೇ ತನ್ನರ್ಥನಾಗಾರಂ ಮತ್ಸರ ಆಗಿನ ಕಾಲದಲ್ಲಿ ಸಂಗೀತ ನಾಟ್ಯ ನಾಟಕ ಇವುಗಳಿಗೆ ಊರಾಚೆ ಸ್ಮಶಾನದ ಜಾಗ ಮಾಡ್ತಿದ್ರು ಊರು ಮಧ್ಯೆ ಅವರು ಬಂದರೆ ನಟವಿಟ ಗಾಯಕರ ಹಾವಳಿಯಲ್ಲಿ ವಿಲಾಸಿಗಳ ಹಾವಳಿಯಲ್ಲಿ ಗೃಹಸ್ಥರ ಜೀವನ ಸಾಮೂಹಿಕ ಪರಿಶುದ್ಧ ಜೀವನ ಕೆಟ್ಟ ಹೋಗುತ್ತೆ ಅಂತ ಅವ್ರನ್ನ ಆಸೆ ಇಡ್ತಿದ್ರು ನಮ್ಮ ಜೀವನ ಕ್ರಮದಲ್ಲಿ ಇವತ್ತು ವಿಲಾಸಿಗಳ ಹಾವಳಿಯೇ ಬಹಳ ಆಗಿದೆ ಬರೀ ಕ್ರಿಕೆಟ್ ಹುಚ್ಚು ಬರೀ ಸಿನಿಮಾ ಹುಚ್ಚು ಮನೆ ಮನೆಯಲ್ಲಿ ಟಿ ವಿ ತಂದಿಟ್ಕೊಂಡಿರ್ತೇವೆ ಎಲ್ಲ ಸಣ್ಣ ಹುಡುಗರಿಂದ ಇರುವರೆಗೆ ಬರೀ ವಿಲಾಸವನ್ನೇ ಮಾಡ್ತಾ ಇದ್ದರೆ ಜೀವನದಲ್ಲಿ ನಡೆಯುವುದು ಹೇಗಾದ್ರಿಂದ ಆ ಹೊರಗಡೆ ನಾಟ್ಯ ಮಂದಿರಕ್ಕೆ ಬಂತ ಸಂಕೇತ ಮಾಡಿಕೊಂಡು ತಮಿಸ್ರೇ ತತ್ರ ಗಚ್ಚೇತ ಕತ್ತಲೆಯಲ್ಲಿ ಬರಬೇಕು ಯಾರಿಗೂ ಕಾಣಿಸಬಾರದು ಸಂಗಮೋ ನರ್ತನಾಗಾರೇ ಯಥಾವೋಚಹ ಪರಂತವ ಜ್ಞಾಪಕ ಇಟ್ಕೊಳ್ಳಿ ಒಬ್ಬರೇ ಬರಬೇಕು ಒಬ್ಬರೇ ಬರಬೇಕು ಅಂತ ಹೇಳಿ ಆ ಕೀಚಕನಿಗೆ ಒಡಂಬಡಿಸಿದ್ದಾಳೆ